ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಕ್ತರಿದನಾದರದೆ ಕೇಳುವುದು ಆದರದೆ ಕೇಳುವುದು ಸುಂದರವಾದ ಪರಮಾತ್ಮನ ಪಟ್ಟಣ ಈ ಶರೀರ ಅಂತ ತಿಳಿಸಿದ್ರು ಶರೀರ ಒಂದು ಪಟ್ಟಣ ಅಂತಾದಮೇಲೆ ಆ ಪಟ್ಟಣವನ್ನು ಕಾಯಲಿಕ್ಕೆ ದುಷ್ಟ ದೈತ್ಯರಿಂದ ಸಂರಕ್ಷಣೆ ಮಾಡೋಕ್ಕೆ ವಾಯುದೇವರಿರ್ತಾರೆ ಪಂಚರೂಪದಿ ಪಾತಕಿಗಳೆಂಬರಿಗಳನ್ನು ಸಂಹರಿಪ ತಳವಾರ ಅಂತ ತಿಳಿಸಿದರು ಇನ್ನು ಈ ಪಟ್ಟಣದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ರಸ್ತೆಗಳ ವರ್ಣನೆ ಎಲ್ಲ ಮಾಡಿದರು ವಿ ಉದ್ಯಾನವನ ಯಾವ ರೀತಿಯಾಗಿದೆ ರಸ್ತೆಗಳು ಹೇಗಿದೆ ಅಲ್ಲಿ ಭಗವಂತನ ರಾಜಬೀದಿ ಉತ್ಸವ ಯಾವ ರೀತಿಯಾಗಿ ನಡೆಯುತ್ತೆ ಇತ್ಯಾದಿ ಎಲ್ಲ ಹಿಂದಿನ ಪದ್ಯಗಳಲ್ಲಿ ತಿಳಿಸಿದ್ರು ಈಗ ಈ ಪಟ್ಟಣಕ್ಕೆ ಹಗಲು ರಾತ್ರಿ ದ್ವಾರಪಾಲಕರು ಪಟ್ಟಣವನ್ನು ಕಾಯ್ತಾ ರಕ್ಷಣೆಯನ್ನು ಮಾಡ್ತಾರೆ ಇಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವ್ಯವಹಾರ ಎಲ್ಲ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಪಟ್ಟಣ ಅಂತ ಆದಮೇಲೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯೂ ಇರಬೇಕು ಅಲ್ಲಿ ಗ್ರಾಹಕರಿರಬೇಕು ಕೊಂಡ್ಕೊಳ್ಳಿಕ್ಕೆ ಪದಾರ್ಥಗಳಿರಬೇಕು ಅದನ್ನು ಮಾರಾಟ ಮಾಡ್ತಕ್ಕಂಥ ಒಬ್ಬ ವರ್ತಕ ಇರಬೇಕು ಪಟ್ಟಣದ ಅಭಿವೃದ್ಧಿಗೆ ಒಂದಿಷ್ಟು ಹಣ ಬೇಕು ಅಂತಾದರೆ ಆ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ಜನ ತಾವು ನಡೆಸಿರ್ತಕ್ಕಂಥ ವ್ಯವಹಾರಕ್ಕೆ ಟ್ಯಾಕ್ಸ್ ಕರ ಅಥವಾ ತೆರಿಗೆ ರೂಪದಲ್ಲಿ ಹಣವನ್ನು ಕಟ್ಟಬೇಕು ರಾಜನಾಗಿರ್ತಕ್ಕಂಥವನು ಅಥವಾ ಆ ಪಟ್ಟಣದ ಒಡೆಯ ಯಾರಿರ್ತಾನೋ ಅವನು ಅದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ರೀತಿಯಾಗಿ ಬಳಸ್ತಾನೆ ಈ ಎಲ್ಲ ವಿಷಯಗಳನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಇನ ಶಶಾಂಕಾದಿಗಳೇ ಲಕ್ಷ್ಮೀ ವನಿತೆಯರಸನ ಪಾಲಕರೆನಿಸುತ್ತಿಬ್ಬರು ಮನದ ವೃತ್ತಿಗಳೇ ಪದಾತಿಗಳು ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು ಜೀವನೇ ಸುವರ್ತಕ ಕಪ್ಪಗಳ ಕೈಕೊಂಬ ಹರಿತಾನು ಇನ ಅಂದರೆ ಸೂರ್ಯ ಶಶಾಂಕ ಅಂದರೆ ಚಂದ್ರ ಈ ಸೂರ್ಯ ಚಂದ್ರಾದಿಗಳೇ ಈ ಮನುಷ್ಯನ ಶರೀರ ಅಂತ ಏನು ಪಟ್ಟಣ ಇದೆ ಲಕ್ಷ್ಮೀನಾರಾಯಣರು ವಾಸ ಮಾಡ್ತಕ್ಕಂಥ ಸುಂದರವಾದ ಅದ್ಭುತವಾಗಿರ್ತಕ್ಕಂಥ ಪಟ್ಟಣ ಅದಕ್ಕೆ ದ್ವಾರಪಾಲಕರು ಅಂತ ಮನಸ್ಸಿನ ವೃತ್ತಿಗಳೇ ಪದಾತಿಗಳ ಸೈನ್ಯ ಪದಾತಿಗಳು ಅಂದರೆ ಕಾಲಾಳುಗಳು ಮನಸ್ಸಿನ ವೃತ್ತಿಗಳು ಚಿತ್ತ ಚೇತನ ಅಹಂಕಾರ ಬುದ್ಧಿ ಮತ್ತು ಮನಸ್ಸು ಅಂತ ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು ಅಂತ ಜೀವ ಅನುಭವ ಮಾಡ್ತಕ್ಕಂಥ ಎಲ್ಲ ಇಂದ್ರಿಯಗಳಿಂದ ಏನು ಅನುಭವಿಸ್ತಾನೆ ಆ ಎಲ್ಲ ವಿಷಯಗಳೇ ಆ ಪಟ್ಟಣಕ್ಕೆ ಬರ್ತಕ್ಕಂಥ ಮಾರಾಟದ ಗೂಡ್ಸ್ ಅಥವಾ ಸರಕುಗಳು ಅಂತ ಜೀವನೇ ಒಳ್ಳೆಯ ವರ್ತಕ ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ವರ್ತಕ ಇರಬೇಕಲ್ಲ ವ್ಯಾಪಾರಿ ಅವನೇ ಜೀವ ಅವನಿಂದ ಮಾರಾಟದ ತೆರಿಗೆ G S T central state ಅಂತೆಲ್ಲ ಹೇಳ್ತೀವಲ್ಲ ಆ ರೀತಿಯಾಗಿ ತೆರಿಗೆಯನ್ನು ವಾಸ ವಸೂಲಿ ಮಾಡ್ತಕ್ಕಂಥವನು ಅಲ್ಲಿ ವಾಸ ಮಾಡ್ತಕ್ಕಂಥ ಜನರಿಂದ ಅದನ್ನು ಸಂಗ್ರಹ ಮಾಡ್ತಕ್ಕಂಥವನು ಅಂತಾದರೆ ಪರಮಾತ್ಮ ಈ ಸೂರ್ಯ ಚಂದ್ರ ಇವರು ಈ ಶರೀರ ಅನ್ನೋ ಪಟ್ಟಣ ಏನಿದೆ ಅಲ್ಲಿ ನವದ್ವಾರಗಳಲ್ಲಿ ಭಗವಂತನಿಂದ ನಿಯಮಿತವಾಗಿರ್ತಕ್ಕಂಥ ದ್ವಾರಪಾಲಕರು ಭಗವಂತನ ಕಣ್ಣಿನಿಂದ ಚಕ್ಷು ಸೂರ್ಯೋ ಅಜಾಯತ ಅಂತ ಭಗವಂತನ ಕಣ್ಣಿನಿಂದ ಸೃಷ್ಟಿಗೆ ಬಂದಿರತಕ್ಕಂಥ ಸೂರ್ಯ ಜೀವರ ಕಣ್ಣುಗೆ ಅಭಿಮಾನಿಯಾಗಿರ್ತಾನೆ ನೇತ್ರೇಂದ್ರಿಯಕ್ಕೆ ಅಭಿಮಾನಿಯಾಗಿ ದ್ವಾರಗಳಲ್ಲಿ ದ್ವಾರಪಾಲಕರಾಗಿ ನಿಯೋಜನೆಗೊಂಡಿರ್ತಾನೆ ಅದೇ ರೀತಿಯಾಗಿ ಭಗವಂತನ ಕಿವಿಗಳಿಂದ ಸೃಷ್ಟಿಗೆ ಬಂದಿರತಕ್ಕಂಥ ಚಂದ್ರ ಆಮೇಲೆ ದಿಗ್ದೇವತೆಗಳು ಇವರೆಲ್ಲ ಆ ಜೀವರ ಶರೀರದಲ್ಲಿ ಕಿವಿಗಳು ಅನ್ನೋದು ಒಂದು ದ್ವಾರ ಒಂಬತ್ತು ನವದ್ವಾರಗಳನ್ನು ಹಿಂದಿನ ಪದ್ಯದಲ್ಲಿ ಹೇಳಿದ್ವಿ ಆ ಕಿವಿಯನ್ನು ಅನ್ನೋ ದ್ವಾರದಲ್ಲಿ ದಿಗ್ದೇವತೆಗಳು ಮತ್ತು ಚಂದ್ರ ಎಲ್ಲ ದ್ವಾರಪಾಲಕರಾಗಿ ನಿಯೋಜನೆಗೊಂಡಿರ್ತಾರೆ ಅದೇ ರೀತಿಯಾಗಿ ಎಲ್ಲ ದ್ವಾರಗಳಲ್ಲೂ ಕೂಡ ದೇವತೆಗಳು ದ್ವಾರಪಾಲಕರಾಗಿದ್ದು ಅವರು ಭಗವಂತನ ಸೇವೆಯನ್ನು ಅಲ್ಲಿಂದಲೇ ಮಾಡ್ತಾ ಇರ್ತಾರೆ ಬಾಯಿಯಲ್ಲಿ ಅಗ್ನಿ ಮೂಗಿನಲ್ಲಿ ಭೂತವಾಯು ಕಣ್ಣುಗಳಲ್ಲಿ ಸೂರ್ಯ ಕಿವಿಗಳಲ್ಲಿ ಚಂದ್ರ ಮಲಮೂತ್ರ ದ್ವಾರಗಳಲ್ಲಿ ಯಮ ಜನನೇಂದ್ರಿಯದಲ್ಲಿ ದಕ್ಷ ಪ್ರಜಾಪತಿ ಹೀಗೆ ನವದ್ವಾರದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ದ್ವಾರಪಾಲಕರಿರ್ತಾರೆ ನಮ್ಮ ಶರೀರದಲ್ಲೇ ನಮ್ಮ ಶರೀರದ ಹೃದಯ ಕಮಲದಲ್ಲೇ ಇರ್ತಕ್ಕಂತಹ ಬಿಂಬರೂಪಿ ಪರಮಾತ್ಮನ ದರ್ಶನ ನಮಗೆ ಆಗಬೇಕು ಅಂತಾದರೆ ನಾವು ನೇರವಾಗಿ ಹೋಗಿ ಭಗವಂತನನ್ನು ನೋಡ್ತೀವಿ ಅಂತಾದರೆ ಸಾಧ್ಯ ಇಲ್ಲ ಈ ದ್ವಾರಪಾಲಕರ ಅನುಮತಿಯನ್ನು ಪಡ್ಕೊಂಡೇ ನಾವು ಒಳಗಿರುವ ಭಗವಂತನನ್ನು ಕಾಣಬೇಕು ದ್ವಾರಪಾಲಕರು ಅಷ್ಟೇ ಸುಮ್ಮನೆ ಹೋಗಿ ಕೇಳಿದ ತಕ್ಷಣ ನಮ್ಮನ್ನು ಬಿಟ್ಟುಬಿಡೋದಿಲ್ಲ ಆ ದ್ವಾರಪಾಲಕರನ್ನು ನಾವು ಒಲಿಸ್ಕೋಬೇಕು ಅವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಹೇಗೆ ಅವ್ರನ್ನ ಒಲಿಸ್ಕೊಳ್ಳೋದು ಅಂತ ಕೇಳಿದ್ರೆ ಅವರನ್ನು ಕೂಡ ನಾವು ಆರಾಧನೆ ಮಾಡಬೇಕು ಸ್ತೋತ್ರಾದಿಗಳನ್ನು ಮಾಡಬೇಕು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ಪರಿವಾರತೆಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಪರಮಾತ್ಮನ ಪರಿವಾರ ದೇವತೆಗಳು ಅಂಥೇಳಿ ಅವರ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿಕೊಂಡು ಅವರ ಮುಖಾಂತರವೇ ನಮ್ಮೊಳಗಿರುವ ಭಗವಂತನ ದರ್ಶನವನ್ನು ಪಡಿಬೇಕೇ ಹೊರತು ಅನ್ಯ ಮಾರ್ಗ ಅನ್ನೋದಿಲ್ಲ ಅದರಿಂದ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ನಮ್ಮ ಶೌಚ ಆಚಮನ ಇತ್ಯಾದಿ ಎಲ್ಲ ಕಾರ್ಯ ಮುಗಿದ ನಂತರದಲ್ಲಿ ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತು ಭವಂತ ಸರ್ವಯೇವಹಿ ಎಲ್ಲ ದೇವತೆಗಳು ತಾತ್ವಿಕ ಅಂದರೆ ತತ್ವಾಭಿಮಾನಿ ದೇವತೆಗಳೇನು ನಮ್ಮ ಶರೀರದಲ್ಲಿ ಭಗವಂತನ ಆಜ್ಞೆಯಂತೆ ಇದ್ದೀರಾ ನೀವೆಲ್ಲ ನಮ್ಮನ್ನು ಪ್ರತಿನಿತ್ಯದಲ್ಲೂ ಒಂದು ಕ್ಷಣವೂ ಕೂಡ ದುಷ್ಟ ಮಾರ್ಗದಲ್ಲಿ ಹೋಗದೇ ಇದ್ದಂಗೆ ನಮ್ಮನ್ನು ಧರ್ಮ ಮಾರ್ಗದಲ್ಲೇ ನಮ್ಮನ್ನು ನಡೆಸ್ರಿ ಆ ಮೂಲಕ ನಮಗೆ ಭಗವಂತನ ದರ್ಶನ ದರ್ಶನವನ್ನು ಮಾಡಿಸ್ರಿ ಅಂತ ಅವ್ರನ್ನ ಪ್ರಾರ್ಥನೆಯನ್ನು ಮಾಡಬೇಕು ಇಲ್ಲದೇ ಇದ್ದರೆ ಅವರೇನು ಮಾಡ್ತಾರೆ ನಮ್ಮನ್ನು ದ್ವಾರದಲ್ಲೇ ತಡೆದು ನಿಲ್ಲಿಸಿ ಏನಾರ ಒಂದು ಕುಂಟು ನೆಪ ಹೇಳ್ತಾರೆ ಒಳಗಿರುವ ಭಗವಂತನ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ ಅದರಿಂದ ಏನಾಗುತ್ತೆ ಬಹಿರ್ಮುಖವಾಗಿರ್ತಕ್ಕಂಥ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳಿಂದ ಬಾಹ್ಯ ಪ್ರಪಂಚವನ್ನು ಅಷ್ಟೇ ನೋಡೋದಕ್ಕಾಗತ್ತೆ ಹೊರತು ಅಂತರ್ಮುಖಿಗಳಾಗಿ ಒಳಗಿನ ಭಗವಂತನನ್ನು ನೋಡುವಂಥ ಪ್ರಸಕ್ತಿನೇ ಆಗೋಲ್ಲ ಅದಕ್ಕೆ ಮೊಟ್ಟ ಮೊದಲಿಗೆ ನಮಗೆ ಆ ದ್ವಾರಪಾಲಕರಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹೇಗೆ ಒಲಿಸ್ಕೋಬೇಕು ದ್ವಾರಪಾಲಕರನ್ನು ಅಂತ ಕೇಳಿದ್ರೆ ನಮ್ಮ ಮನಸ್ಸಿನ ಚಿತ್ತ ಚೇತನ ಅಹಂಕಾರ ಬುದ್ಧಿ ಮನಸ್ಸು ಅದಕ್ಕೂ ಆ ದ್ವಾರಪಾಲಕರೇ ಅಭಿಮಾನಿಗಳಾಗಿರ್ತಕ್ಕಂಥವ್ರು ಆದ್ದರಿಂದ ಆ ಎಲ್ಲ ಮನಸ್ಸಿನ ವೃತ್ತಿಗಳನ್ನು ಭಗವತ್ ಪರವಾಗಿ ಭಗವಂತನ ಚಿಂತನಾದಿಗಳನ್ನು ಮಾಡೋದರಲ್ಲೇ ತೊಡಗಿಸ್ಬೇಕು ಅದರೊಳಗೆ ಪರ್ಯವಸಾನ ಆಗುವಂತೆ ಮಾಡಬೇಕು ಆಗ ಮಾತ್ರ ಅವರು ನಮ್ಮ ಮೇಲೆ ಅನುಗ್ರಹ ಮಾಡಿ ದ್ವಾರವನ್ನು ತೆರೆದು ನಮಗೆ ಒಳಗಿರುವ ಭಗವಂತನ ದರ್ಶನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಈ ಮನಸ್ಸಿನ ವೃತ್ತಿಗಳು ನಾನಾ ರೀತಿಯಾಗಿ ಇರ್ತಕ್ಕಂಥದ್ದು ಉಪನಿಷತ್ ಹೇಳ್ತಾ ಇದೆ ಕಾಮಹ ಅಂದರೆ ಇಚ್ಛೆ ಸಂಕಲ್ಪ ಅಂದರೆ ಸಂಕಲ್ಪ ವಿಚಿಕಿತ್ಸಾ ಅಂದರೆ ವಿಚಾರ ಶ್ರದ್ಧೆ ಅಶ್ರದ್ಧೆ ಧೈರ್ಯ ಅಧೈರ್ಯ ಲಜ್ಜೆ ಬುದ್ಧಿ ಭಯ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಮನೋವೃತ್ತಿಗಳು ಇವುಗಳಲ್ಲಿ ಪ್ರತಿಯೊಂದು ಕೂಡ ಸಾಲು ಸಾಲಾಗಿ ಮತ್ತು ಅಸಂಖ್ಯ ರೂಪವನ್ನು ತಾಳಿ ಸೈನಿಕರಂತೆ ಪಥಸಂಚಲನವನ್ನು ಮಾಡ್ತಾನೇ ಇರ್ತವೆ ಮನಸ್ಸಿನ ವೃತ್ತಿಗಳು ಇಚ್ಛೆ ನಾನಾ ವಿಷಯಗಳಲ್ಲಿ ಇಚ್ಛೆ ಅನ್ನೋದು ಬರ್ತಾ ಇದೆ ಅದು ಸಾತ್ವಿಕ ಭೋಗವೋ ರಾಜಸವೋ ತಾಮಸವೋ ಅಂತ ಚಿಂತನೆ ಮಾಡದೇ ಇದ್ದಂಗೆ ಮೇಲಿಂದ ಮೇಲೆ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಶ್ರದ್ಧೆ ಧೈರ್ಯ ಇದೆಲ್ಲ ವಿಷಯಗಳು ಕೂಡ ಅದೇ ರೀತಿಯಾಗಿ ಆದ್ದರಿಂದ ಆ ಎಲ್ಲ ಮನಸ್ಸಿನ ವೃತ್ತಿಗಳನ್ನು ಕೂಡ ಭಗವಂತನ ಪರವಾಗಿ ವಿಚಾರ ಮಾಡುವಂತೆ ತೊಡಗಿಸಿಕೊಂಡಾಗ ಆ ಭಗವಂತನ ಅನುಗ್ರಹ ಪಡೀಲಿಕ್ಕೋಸ್ಕರ ಭಗವಂತನ ಆದೇಶದಂತೆ ನಿಯಮನ ಮಾಡಲಿಕ್ಕೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ದ್ವಾರಪಾಲಕರು ನಮ್ಮ ಚಿಂತನೆಗೆ ಪ್ರೀತ್ಯಾಸ್ಪದರಾಗಿ ನಮಗೆ ಭಗವಂತನ ದರ್ಶನ ಆಗುವಂತೆ ಅನುಗ್ರಹಿಸ್ತಾರೆ ಭಗವಂತನಿಗೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಒಂದು ಸೈನ್ಯ ಪಥಸಂಚಲನ ಮಾಡಿದ ಹೇಗೋ ಹಾಗೆ ಭಗವಂತನ ಪರವಾಗಿ ಸೇವಾ ಮಾಡ್ತಕ್ಕಂಥ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅದೇ ಅದೇ ಹೆಸರಿನಿಂದ ನಮ್ಮಲ್ಲಿ ತತ್ವಾಭಿಮಾನಿ ದೈತ್ಯರು ಇರ್ತಾರೆ ಆದ್ದರಿಂದ ಸ್ತೋತ್ರ ಮಾಡಬೇಕಾದ್ರೆ ನಮೋಸ್ತು ತಾತ್ವಿಕ ದೇವಾಹ ಅಂತ ದೇವತೆಗಳನ್ನೇ ಸ್ತೋತ್ರ ಮಾಡ್ತಿದ್ದೀವಿ ಅಂಥೇಳಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ನಮಗೆ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡಿರಿ ಅಂತ ಅವ್ರನ್ನ ಪ್ರಾರ್ಥನೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಯಾವುದೇ ದುಷ್ಟ ವಿಷಯಗಳು ಬಾರದಂತೆ ನೀವು ದ್ವಾರಪಾಲಕರು ನಮಗೆ ರಕ್ಷಣೆಯನ್ನು ಮಾಡಿರಿ ಈ ರೀತಿಯಾಗಿ ತತ್ವಾಭಿಮಾನಿ ದೇವತೆಗಳನ್ನು ಜೀವ ಸ್ತೋತ್ರ ಮಾಡಿದಾಗ ಅವರು ದುಷ್ಟ ವಿಷಯಗಳ ಕಡೆ ಮನಸ್ಸು ಹೋಗದಂತೆ ರಕ್ಷಣೆ ಮಾಡೋದ್ರ ಜೊತೆಗೆ ಭಗವಂತನ ಕಡೆಗೆ ಮನಸ್ಸು ಹೋಗಬೇಕು ಭಗವಂತನ ವಿಷಯಕವಾಗಿರ್ತಕ್ಕಂಥ ಚಿಂತನಾದಿಗಳನ್ನು ಮಾಡುವಂತೆ ಅನುಗ್ರಹವನ್ನು ಮಾಡಿ ಕೊನೆಗೆ ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ದರ್ಶನವನ್ನು ನಮಗೆ ಮಾಡಿಸಿಕೊಡ್ತಾರೆ ಆದ್ದರಿಂದ ಈ ಇಂದ್ರಿಯ ನಿಗ್ರಹ ಅಂದರೆ ಮನಸ್ಸು ಭಗವಂತನ ಪರವಾಗಿತ್ತು ಅಂತಾದರೆ ಉಳಿದ ಇಂದ್ರಿಯಗಳು ಕೂಡ ಭಗವತ್ ಪರವಾಗಿ ವಿಚಾರವನ್ನು ಮಾಡೋದಕ್ಕೆ ಸಾಧ್ಯ ಮನ ಏವ ಮನುಷ್ಯಾಣ ಕಾರಣಂ ಮೋಕ್ಷಯೋಹೋ ಅಂತ ಮನಸ್ಸೇ ಮನುಷ್ಯನಿಗೆ ಸಂಸಾರ ಬಂಧನಕ್ಕೂ ಕಾರಣ ಮೋಚನಕ್ಕೂ ಕಾರಣ ಆದ್ದರಿಂದ ಆ ಮನದ ವೃತ್ತಿಗಳನ್ನೆಲ್ಲ ಭಗವಂತನ ವಿಷಯವಾಗಿ ಚಿಂತನಾದಿಗಳಲ್ಲಿ ತೊಡಗಿಸಿವಿ ಅಂತಾದರೆ ಆಗ ಜೀವರಿಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಬಳಸಿ ಜೊತೆಗೆ ಈ ಈ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ದುಷ್ಟ ವಿಷಯಗಳ ಕಡೆಗೆ ಮನಸ್ಸು ಹೋಗದಂತೆ ರಕ್ಷಣೆ ಮಾಡಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಅವರೂ ಕೂಡ ನಮ್ಮ ಮನಸ್ಸು ಭಗವಂತನ ಕಡೆಯೇ ಸಂಚಾರ ಮಾಡುವಂತೆ ನಮಗೆ ಮಾಡ್ತಾರೆ ಅನುಗ್ರಹವನ್ನು ಮಾಡ್ತಾರೆ ಆ ಮೂಲಕ ಯಾವಾಗ ಮನಸ್ಸು ನಮಗೆ ಹಿಡಿತಕ್ಕೆ ಸಿಗುತ್ತೋ ಆ ಎಲ್ಲ ಇಂದ್ರಿಯಗಳ ಹಿಡಿತವೂ ಕೂಡ ಸಾಧ್ಯ ಆ ಇಂದ್ರಿಯಗಳು ಹೇಗೆ ಅಂದರೆ ಉಪನಿಷತ್ತು ವರ್ಣನೆ ಮಾಡುತ್ತೆ ಕುದುರೆಗಳಿದ್ದಂಗೆ ಅಂತ ಮನಸ್ಸು ಒಂದು ಕಡೆ ಸಂಚಾರ ಮಾಡುತ್ತೆ ಅದಕ್ಕೆ ಲಗಾಮನ್ನು ಗಟ್ಟಿಯಾಗಿ ಹಿಡಿದ್ರೆ ಆ ಇಂದ್ರಿಯಗಳೆಲ್ಲ ಏಕರೂಪವಾಗಿ ಇರಲಿಕ್ಕೆ ಸಾಧ್ಯ ಅದಕ್ಕೆ ಆ ಮನಸ್ಸೇ ಅನ್ನೋದೇ ಲಗಾಮು ಹೀಗೆ ಮಾಡಿ ಆ ಇಂದ್ರಿಯಗಳ ಮೂಲಕ ಕಣ್ಣಿನಿಂದ ಭಗವಂತನ ಭಗವದ್ಭಕ್ತರ ರೂಪ ದರ್ಶನ ಕೈಯಿಂದ ಭಗವಂತನ ಭಗವದ್ಭಕ್ತರ ಸೇವಾದಿಗಳನ್ನು ಮಾಡೋದು ಬಾಯಿಯಿಂದ ಭಗವಂತನ ಭಗವದ್ಭಕ್ತರ ಸ್ತೋತ್ರಾದಿಗಳನ್ನು ಮಾಡೋದು ಹೀಗೆ ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವಂತನ ವಿಚಾರವಾಗಿ ತೊಡಗಿಸೋದಕ್ಕೆ ಸಾಧ್ಯ ಆಗ ದ್ವಾರಪಾಲಕರಾಗಿರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳ ಅನುಗ್ರಹವನ್ನು ಜೀವ ಪಡ್ಕೊಳ್ಳೋಕೆ ಸಾಧ್ಯ ಆ ಇಂದ್ರಿಯಾಭಿಮಾನಿ ದೇವತೆಗಳು ಆವಾಗ ಭಕ್ತನ ಸ್ತೋತ್ರಕ್ಕೆ ಮೆಚ್ಚಿ ಅವರ ಅನುಗ್ರಹದಿಂದ ಭಗವಂತನ ದರ್ಶನ ಆಗೋದಕ್ಕೆ ಸಾಧ್ಯ ಆ ವ್ಯವಸ್ಥೆಯನ್ನು ಮಾಡ್ತಾರೆ ಈ ದೇಹ ಅನ್ನೋ ಪಟ್ಟಣ ನವದ್ವಾರಗಳಿಂದ ಈ ಪಟ್ಟಣಕ್ಕೆ ಬರ್ತಕ್ಕಂಥ ಪಸಾರಗಳು ಅಂದರೆ ಗೂಡ್ಸ್ ಅಥವಾ ಸರಕು ಅಂತ ಹೇಳಿದ್ವಲ್ಲ ಒಂದಿಷ್ಟು ಜನ ವಾಸ ಮಾಡ್ತಾರೆ ಅದೊಂದು ಪಟ್ಟಣ ಅಂತ ಆದಮೇಲೆ ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವ್ಯವಹಾರ ನಡಿಬೇಕು ವ್ಯವಹಾರ ನಡಿಬೇಕು ಅಂತ ಆದರೆ ಸರಕು ಸಾಮಗ್ರಿಗಳು ಬೇಕು ಆ ಎಲ್ಲ ಸರಕು ಸಾಮಗ್ರಿಗಳು ಕೂಡ ಈ ನವದ್ವಾರದಿಂದನೇ ಪಟ್ಟಣವನ್ನು ಪ್ರವೇಶ ಮಾಡ್ತಕ್ಕಂಥದ್ದು ಈ ಪಟ್ಟಣದಿಂದ ಹೊರಗೆ ಹೋಗ್ತಕ್ಕಂಥದ್ದು ಕೂಡ ನವದ್ವಾರಗಳ ಮೂಲಕನೇ ಅಂತ ಈ ಸರಕುಗಳನ್ನು ತಂದು ಒದಗಿಸೋರು ಯಾರು ಅಂತ ಆದರೆ ಅದಕ್ಕೆ ಹೇಳ್ತಾರೆ ಪಂಚಭೂತಗಳು ಪೃಥ್ವಿ ಜಲ ಶಿಖಿ ಪವನ ಭೂತಾಕಾಶ ಅಂತ ಪಂಚಭೂತಗಳು ಜಡ ಆದರೂ ಆ ಜಡದಲ್ಲೇ ಅಭಿಮಾನಿ ವ್ಯಪದೇಶಾಸ್ತುವಂ ಅಂತ ಆ ಪಂಚಭೂತಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥವ್ರೆ ಈ ಸರಕುಗಳನ್ನು ತಂದು ಒದಗಿಸ್ತಾರೆ ಅವರೇ ಆ ಅಭಿಮಾನಿ ದೇವತೆಗಳೇ ಶರೀರದಲ್ಲಿ ಇಂದ್ರಿಯಾಭಿಮಾನಿಗಳು ಕೂಡ ಆಗಿರ್ತಕ್ಕಂಥದ್ದು ಅಧಿಭೂತಗಳಲ್ಲಿ ಅವರೇ ಉತ್ಪಾದಕರು ಅಧ್ಯಾತ್ಮದಲ್ಲಿ ಅವರೇ ಗ್ರಾಹಕರು ಈ ಉತ್ಪಾದಕ ಮತ್ತು ಗ್ರಾಹಕರ ಮಧ್ಯೆ ಒಬ್ಬ ಇರಲೇಬೇಕು ವರ್ತಕ ಅವನೇ ದಲ್ಲಾಳಿ ಆ ವರ್ತಕ ಯಾರು ಅಂತಾದರೆ ಜೀವನೇ ಸುವರ್ತಕ ಅವನಿಲ್ಲ ಅಂತಾದರೆ ಶರೀರ ಶವವಾಗಿ ಹೋಗ್ತಿತ್ತು ಈ ಸರಕುಗಳು ಗ್ರಾಹಕರ ಕೈ ಸೇರ್ತಿರಲಿಲ್ಲ ಆದ್ದರಿಂದ ಆ ಗ್ರಾಹಕ ಮತ್ತು ಉತ್ಪಾದಕ ಇವರ ಮಧ್ಯೆ ಇರ್ತಾಂದ ಅವನೇ ಜೀವ ವರ್ತಕ ಈ ಇಂದ್ರಿಯಾಭಿಮಾನಿಗಳಾಗಿರ್ತಕ್ಕಂಥ ಸೂರ್ಯ ಚಂದ್ರಾದಿಗಳು ಗ್ರಾಹಕರು ಅಂತಾದರೆ ತಾವೇ ಆ ವಿಷಯ ಪದಾರ್ಥಗಳ ಭೋಗವನ್ನು ಮಾಡೋದಿಲ್ಲ ಅವರು ಆ ಪದಾರ್ಥಗಳನ್ನು ವರ್ತಕನ ಮೂಲಕ ಕೊಂಡುಕೋತಾರೆ ಅವುಗಳಿಂದ ಭಗವಂತನ ಆರಾಧನೆಯನ್ನು ನಡೆಸ್ತಾರೆ ಉದಾಹರಣೆಗೆ ಕಣ್ಣು ಭಗವಂತನ ಭಗವದ್ಭಕ್ತರ ದರ್ಶನ ಆಗಲಿಕ್ಕೆ ಅಲ್ಲಿರ್ತಕ್ಕಂಥ ಸೂರ್ಯ ಚಂದ್ರ ಅಭಿಮಾನಿ ದೇವತೆಗಳಾಗಿ ಆ ವಿಷಯವನ್ನು ಸಂಗ್ರಹ ಮಾಡಿ ಅದನ್ನು ಭಗವಂತನಿಗೆ ಸೇವಾ ರೂಪವಾಗಿ ಅರ್ಪಣೆ ಮಾಡಿ ಜೀವರಿಗೆ ರೂಪಜ್ಞಾನ ಆ ವಸ್ತುವಿನ ಜ್ಞಾನ ಆಗಲಿಕ್ಕೆ ಏನು ಬೇಕೋ ದರ್ಶನದ ಜ್ಞಾನ ಆಗಲಿಕ್ಕೆ ಆ ವ್ಯವಸ್ಥೆಯನ್ನು ಮಾಡ್ತಾರೆ ಆ ತತ್ವಾಭಿಮಾನಿ ದೇವತೆಗಳು ಆ ಪದಾರ್ಥಗಳನ್ನೇನು ಸಂಗ್ರಹ ಮಾಡ್ತಾರೆ ದ್ವಾರಗಳಲ್ಲಿ ನಿಂತು ದ್ವಾರಪಾಲಕರು ಅಂತ ಕರೆಸ್ಕೊಂಡು ಅದನ್ನು ಭಗವಂತನಿಗೆ ಸೇವಾರೂಪವಾಗಿ ಅರ್ಪಣೆ ಮಾಡಿ ಭಗವಂತನ ಸ್ತೋತಾದಿಗಳನ್ನು ಮಾಡ್ತಾರೆ ಆದ್ದರಿಂದ ಈ ಪುಣ್ಯ ಕಾರ್ಯದ ಸಲುವಾಗಿ ಜೀವ ವರ್ತಕ ಅಂತ ಕರೆಸ್ಕೊತಾನೆ ಲೋಕದಲ್ಲಿ ವರ್ತಕರು ಅಂತ ಆದರೆ ವೈಶ್ಯರು ಅಂತ ಹೇಗೆ ಹೇಳ್ತೀವೋ ಹಾಗೆ ಶರೀರಿಯಾಗಿರ್ತಕ್ಕಂಥ ಈ ಜೀವನಿಗೂ ಕೂಡ ಈ ವರ್ತಕತನ ಅನ್ನೋದು ಸರಿಯೇ ಈ ಉತ್ಪಾದಕ ಮತ್ತು ಗ್ರಾಹಕರ ಸಂಬಂಧ ಚೆನ್ನಾಗಿರಬೇಕು ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಂತ ಆದರೆ ಅಲ್ಲಿ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ ಟ್ಯಾಕ್ಸ್ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ಅದು ಹೇಗೆ ಸಂಬಂಧ ಹೇಗಿದೆ ಅಂತ ಕೇಳಿದ್ರೆ ಪೃಥ್ವಿ ಅಭಿಮಾನಿ ದೇವತೆ ಭೂದೇವಿ ನೆಲದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಬೆಳೆಸ್ತಾಳೆ ಅಧ್ಯಾತ್ಮದಲ್ಲಿ ಬಾಯಿ ಒಳಗಿರ್ತಕ್ಕಂಥ ಅಗ್ನಿ ಆಹಾರ ಪದಾರ್ಥಗಳನ್ನು ಆ ಜೀವನ ಮೂಲಕ ಇನ್ನೂ ತನ್ರಿ ಇನ್ನೂ ತನ್ರಿ ಅಂತ ತರಿಸ್ಕೊಂಡು ಅದನ್ನು ಪಾಕ ಮಾಡ್ತಾನೆ ಪಾಕ ಮಾಡಿ ಅಲ್ಲೇ ಇರ್ತಕ್ಕಂಥ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಾನೆ ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂಥೇಳಿ ಅಗ್ನಿ ಪರಮಾತ್ಮನ ಮುಖ ಅಂದರೆ ಬಾಯಿ ಬಾಯಿಯಿಂದ ಸುತ್ತಿಗೆ ಬಂದಿರತಕ್ಕಂಥವನು ಜೀವರ ಬಾಯಿ ಒಳಗೆ ಅಗ್ನಿ ಇರ್ತಾನೆ ಆ ಪೃಥ್ವಿ ಅಭಿಮಾನಿಯಾಗಿರ್ತಕ್ಕಂಥ ಧರಾದೇವಿ ಅದನ್ನೇನು ಭೂಮಿಯಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬೆಳೆಸ್ತಾಳೆ ಅದನ್ನು ಈ ಮುಖದಲ್ಲಿರ್ತಕ್ಕಂಥ ಅಗ್ನಿ ಅದನ್ನು ತರಿಸ್ಕೊಂಡು ಅದನ್ನು ಪಾಕವನ್ನು ಮಾಡಿ ಅಲ್ಲೇ ಇರ್ತಕ್ಕಂಥ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾನೆ ಆಗ ಜೀವರಿಗೆ ಸು ಭೋಜನ ಮಾಡಬೇಕು ಅಂತ ಅಪೇಕ್ಷೆ ಬರುತ್ತೆ ಬಾಯಲ್ಲಿ ನೀರೂರುತ್ತೆ ಹೀಗೆ ಆ ಶರೀರ ಅಲ್ಲಿ ಬೇರೆ ಬೇರೆ ಇಂದ್ರಿಯಗಳಲ್ಲಿ ಬೇರೆ ಬೇರೆ ಅಭಿಮಾನಿ ದೇವತೆಗಳಿದ್ದು ಆಯಾ ದ್ವಾರದ ಮೂಲಕ ಬರತಕ್ಕಂಥ ವಿಷಯ ಅಲ್ಲಿ ಸಂಗ್ರಹ ಮಾಡಿ ಅದನ್ನು ಪಾಕ ಮಾಡಿ ಅದನ್ನು ಸಂಸ್ಕಾರ ಮಾಡಿ ಅದನ್ನು ಅಲ್ಲೇ ಇರ್ತಕ್ಕಂಥ ಭಗವಂತನ ರೂಪಗಳಿಗೆ ಅರ್ಪಣೆ ಮಾಡ್ತಾರೆ ಅಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನವದ್ವಾರಗಳ ಮೂಲಕ ಆಯಾ ದ್ವಾರಕ್ಕೆ ಇರ್ತಕ್ಕಂಥ ಅಭಿಮಾನಿ ದೇವತೆಗಳ ಮೂಲಕ ಅರ್ಪಣೆ ಮಾಡಲ್ಪಟ್ಟ ಪದಾರ್ಥವನ್ನು ತಾನು ಉಂಡು ನಲಿದು ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೂ ಕೂಡ ಭೋಗದ ಅನುಭವವನ್ನು ತಂದುಕೊಡ್ತಾನೆ ಈ ಮೂಲಕ ಶರೀರಕ್ಕೆ ತುಷ್ಟಿ ಮತ್ತು ಪುಷ್ಟಿ ಎರಡೂ ಕೂಡ ಆಗ್ತಾ ಇದೆ ಉದಾಹರಣೆಗೆ ವಾಯು ಪ್ರಾಣಾದ್ವಾಯುರಜಾಯತ ಅಂಥೇಳಿ ವಾಯು ಸುಗಂಧವನ್ನು ಹೊತ್ತು ಸಂಚಾರ ಮಾಡ್ತಾನೆ ಭಗವಂತನ ಶ್ವಾಸವಾಯುವಿನಿಂದ ಹುಟ್ಟಿರ್ತಕ್ಕಂಥವನವನು ವಾಯು ಅದೇ ರೀತಿಯಾಗಿ ಅಂತರಿಕ್ಷಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಗಣಪತಿ ಆಕಾಶಕ್ಕೆ ಅಭಿಮಾನಿ ಅವನು ಅದಕ್ಕೆ ಅವಕಾಶಕ್ಕೆ ಅಭಿಮಾನಿಯಾಗಿರೋ ಗಣೇಶ ಗಣಪತಿ ಅವನು ಅದಕ್ಕೆ ಅವಕಾಶವನ್ನು ಕೊಡ್ತಾನೆ ಆಗ ಭಗವಂತನ ಶ್ವಾಸವಾಯುವಿನಿಂದ ಹುಟ್ಟಿರ್ತಕ್ಕಂಥ ಈ ಭೂತವಾಯು ಅಂತ ಏನಿದೆ ಆ ಸುಗಂಧವನ್ನು ಎಲ್ಲ ಕಡೆ ಪಸರಿಸುತ್ತೆ ಅದೇ ರೀತಿಯಾಗಿ ಆ ಜೀವನ ಮೂಗು ಅಂದರೆ ಘ್ರಾಣೇಂದ್ರಿಯ ಅಲ್ಲಿ ಕೂಡ ಇದ್ದು ಅದನ್ನು ತಲುಪಿಸ್ತಾನೆ ಜೀವಾತ್ಮನಿಗೆ ಅಂತ ಮೂಗಿನಲ್ಲಿರ್ತಕ್ಕಂಥ ಅಧ್ಯಾತ್ಮ ರೂಪಿ ಭೂತವಾಯು ಆ ಗಂಧವನ್ನು ಮೂಗಿನಲ್ಲಿ ಮೂಗಿನ ರೂಪದೊಂದಿರ್ತಕ್ಕಂಥ ಅವನ ತಂದೆಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಅದನ್ನು ಅಗ್ರ ಅರ್ಪಣೆಯನ್ನು ಮಾಡ್ತಾನೆ ನಿರ್ಮಾಲ್ಯವನ್ನು ಆಗ್ರಹಣಿಸಬೇಕು ಅಂತಾದರೆ ಅದು ಭಗವಂತನಿಗೆ ಅರ್ಪಿತವಾದದ್ದನ್ನು ಜೀವ ತಾನದನ್ನು ಮೂಸಿ ನೋಡಿ ವಾಸನೆಯನ್ನು ಸುಗಂಧವನ್ನು ಹೀರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಾಸಿಕಕ್ಕೆ ಇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಪ್ರಾಣವಾಯು ಭೂತವಾಯು ಏನಿರ್ತಾನೆ ಅವನು ಆಸ್ವಾದನ ಮಾಡಿದರೆ ಆ ನಿರ್ಮಾಲ್ಯದ ಗಂಧ ಅಥವಾ ಹೂವಿನ ಪರಿಮಳ ಸುಗಂಧ ಅದನ್ನು ಆಗ್ರಹಣ ಮಾಡಲಿಕ್ಕೆ ಸಾಧ್ಯ ಅವನೇನು ಮಾಡ್ತಾನೆ ಜೀವನಿಗೆ ಅದರ ಅನುಭವವನ್ನು ತಂದುಕೊಡ್ತಾನೆ ಅಲ್ಲೇ ಇರ್ತಕ್ಕಂಥ ಗ್ರಾಣೇಂದ್ರಿಯದಲ್ಲಿ ಗ್ರಹಣ ಅಂತ ಕರೆಸ್ಕೊಂಡಿರ್ತಕ್ಕಂಥ ಭಗವದ್ ರೂಪಕ್ಕೆ ಅದನ್ನು ಅರ್ಪಣೆ ಮಾಡ್ತಾನೆ ಅದೇ ರೀತಿಯಾಗಿ ಜೀವರ ಏಕಾದಶ ಇಂದ್ರಿಯಗಳಲ್ಲಿರ್ತಕ್ಕಂಥ ಆ ಎಲ್ಲ ದೇವತೆಗಳು ಕೂಡ ಅಲ್ಲಲ್ಲಿ ಆಯಾ ದ್ವಾರದಲ್ಲಿ ಬರ್ತಕ್ಕಂಥ ಸರಕುಗಳನ್ನೆಲ್ಲ ಸಂಗ್ರಹ ಮಾಡಿ ಅದನ್ನು ಭಗವಂತನಿಗೆ ಅಲ್ಲಲ್ಲೇ ಇರ್ತಕ್ಕಂಥ ಭಗವಂತನ ರೂಪಗಳಿಗೆ ಅರ್ಪಣೆಯನ್ನು ಮಾಡ್ತಾರೆ ಎಲ್ಲ ವಿಷಯವನ್ನು ಕೂಡ ಐತರೆಯ ಉಪನಿಷತ್ತಿನಲ್ಲಿ ತಿಳಿಸ್ತಾರೆ ಇನ್ನು ಮೂತ್ರ ದ್ವಾರ ಏನಿದೆಯಲ್ಲ ಪಾಯು ಮತ್ತು ಉಪಸ್ಥ ಅಲ್ಲಿ ಯಮ ಅಭಿಮಾನಿಯಾಗಿರ್ತಕ್ಕಂಥವನು ಅವನು ಈ ಶರೀರ ಅನ್ನೋ ಪಟ್ಟಣವನ್ನು ಶುದ್ಧವಾಗಿ ಇಟ್ಕೋತಾನೆ ಕಲ್ಮಶಗಳನ್ನೆಲ್ಲ ವಿಚ ವಿ ವಿಸರ್ಜನೆ ಮಾಡಿ ಕಾಲ ಕಾಲಕ್ಕೆ ಅಂತ ಅಪಾನವಾಯು ಆ ದೇವತೆಗಳಲ್ಲಿದ್ದು ಆ ಕೆಲಸವನ್ನು ಮಾಡಿಸ್ತಾನೆ ಆ ಶರೀರವನ್ನು ಶುದ್ಧ ಮಾಡಿ ಸಾಧನೆಯಲ್ಲಿ ನವಚೈತನ್ಯದಿಂದ ತೊಡಗಲಿಕ್ಕೆ ಏನು ಬೇಕೋ ಆ ರೀತಿಯಾಗಿ ಆ ಯಮ ಆ ಕಾರ್ಯವನ್ನು ಮಾಡ್ತಾನೆ ಇನ್ನು ಕಾರ್ಯರೂಪದಿಂದ ಉಪಸ್ಥದಲ್ಲಿರ್ತಕ್ಕಂಥ ದಕ್ಷ ಅರತಿ ಸುಖ ಅದನ್ನು ಅನುಭೋಗ ಮಾಡಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಿ ಅದನ್ನೇ ಭಗವಂತನಿಗೆ ಸೇವೆ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡ್ತಾನೆ ಹಾಗೆ ಮನಸ್ಸು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಲ್ಲಿ ಅಲ್ಲಲ್ಲಿ ಇರ್ತಕ್ಕಂಥ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕೂಡ ಆಯಾ ದ್ವಾರಗಳಿಂದ ಬರ್ತಕ್ಕಂಥ ಪದಾರ್ಥಗಳ ಸಂಗ್ರಹಣ ಮಾಡಿ ಅದನ್ನು ಅಲ್ಲೇ ಇರ್ತಕ್ಕಂಥ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ ಜೀವನಿಗೆ ಆಯಾ ಇಂದ್ರಿಯಗಳಿಂದ ಭೋಗ ಆದಂಗೆ ಅನುಭವಕ್ಕೆ ಬರ್ತಾ ಇದೆ ಜಡಭೂತವಾಗಿರ್ತಕ್ಕಂಥ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳ ಭೋಗ ಅನ್ನೋದು ಜೀವನಿಗೆ ಅಸಾಧ್ಯ ಭಗವಂತನೇ ಈ ರೀತಿಯಾಗಿ ಅರ್ಪಣೆ ಮಾ ಜೀವ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರೇರಣೆ ಮಾಡಿ ಆ ಜೀವ ಅಥವಾ ಆ ಶರೀರದಲ್ಲಿ ವಾಸ ಮಾಡ್ತಕ್ಕಂಥ ಜೀವಾತ್ಮ ಅಂತ ಏನು ಹೇಳ್ತೀವಿ ಅವನು ಸುಜೀವಿ ಆಗಿದ್ದರೆ ಒಳ್ಳೆ ಸುಗಂಧದ ಆಗ್ರಹಣ ಇರ್ಬೋದು ಕಿವಿಗಳಿಂದ ಭಗವತ್ ಕಥಾಶ್ರವಣ ಮಾಡೋದು ಬಾಯಿಯಿಂದ ಭಗವಂತನ ಸ್ತುತಿ ಈ ರೀತಿಯಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮಾಡಿ ಮಾಡಿಸಿ ಅದನ್ನು ತಾನು ಸ್ವೀಕಾರ ಮಾಡಿ ಫಲವನ್ನು ಜೀವರಿಗೆ ಕೊಡ್ತಾನೆ ಅದೇ ಚೇತನ ದುಷ್ಟ ಆಗಿದ್ದರೆ ಅವನು ದು ದುಷ್ಟಜೀವಿ ಆಗಿದ್ದ ಅಂತ ಆದರೆ ಅಲ್ಲಿ ನೋಡಬಾರದ್ದನ್ನು ನೋಡಿಸೋದು ಕೇಳಬಾರದ್ದನ್ನು ಕೇಳಿಸೋದು ಈ ರೀತಿಯಾಗಿ ದೇವತೆಗಳು ಮಾಡ್ತಾರೆ ಹೀಗೆ ಯಾಕೆ ಅಂತ ಕೇಳಿದರೆ ಪರಮಾತ್ಮನ ಆಜ್ಞೆಯಂತೆ ಮಾಡ್ತಾರೆ ಅದರಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪದಕ್ಕೆ ಪ್ರಸಕ್ತಿ ಇಲ್ಲ ಜೀವರ ಸ್ವರೂಪ ಯೋಗ್ಯತೆ ಯೋಗ್ಯತೆಯಂತೆ ಮಾಡ್ತಾರೆ ಹೊರತು ಆ ದೇವತೆಗಳಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನೇರ್ಗುಣ್ಯ ದೋಷಾದಿಗಳು ಸರ್ವಥ ಇಲ್ಲ ಪ್ರೇರಕ ಅಪಿದೇವ ದೇವಾನ ನ ದೇವ ಪಾಪಮಾಪ್ನಯೋ ಅಂತ ಅಷ್ಟೆಲ್ಲ ಪ್ರೇರಣೆ ಮಾಡಿದರೂ ಕೂಡ ದುಷ್ಟ ದೈತ್ಯರಿಗೆ ಅಥವಾ ತತ್ವಾಭಿಮಾನಿ ಅಸುರರಿಗೆ ದೇವತೆಗಳೇ ಪ್ರೇರಣೆ ಮಾಡಿದರೂ ಕೂಡ ಅವರಿಗೆ ಪಾಪದ ಸಂಪರ್ಕ ಅನ್ನೋದು ಸರ್ವಥ ಇಲ್ಲ ಜೀವನೇ ಸುವರ್ತಕ ವರ್ತಕ ವ್ಯಾಪಾರದಲ್ಲಿ ತನ್ನ ಬಂಡವಾಳವನ್ನು ಮೂಲಧನವನ್ನು ಮೊದಲಿಗೆ ಹಾಕಿ ಆಮೇಲೆ ವ್ಯಾಪಾರವನ್ನು ಶುರು ಮಾಡ್ತಾನೆ ಈ ಗ್ರಾಹಕನಾಗಿರ್ತಕ್ಕಂಥವನು ಅದನ್ನು ಖರೀದಿ ಮಾಡೋದು ಈ ವರ್ತಕ ಏನು ಮಾಡ್ತಾನೆ ತಾನೊಂದಿಷ್ಟು ಸರಕುಗಳನ್ನು ತನ್ನ ಬಂಡವಾಳವನ್ನು ತೊಡಗಿಸಿ ಅದನ್ನು ಸರಕುಗಳನ್ನು ಖರೀದಿ ಮಾಡ್ತಾನೆ ಆಮೇಲೆ ಗ್ರಾಹಕರಿಗೆ ಅದಕ್ಕಿಂತ ಹೆಚ್ಚಿಗೆ ಬೆಲೆಗೆ ಅದನ್ನು ಮಾರಾಟ ಮಾಡಿ ತಾನು ಆದಾಯವನ್ನು ಗಳಿಸ್ಕೊತಾನೆ ಲೋಕದಲ್ಲಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಜೀವನೇ ಸುವರ್ತಕ ಈ ಇಂದ್ರಿಯಗಳಿಂದ ಲಾಭವನ್ನು ಪಡಿತಕ್ಕಂಥವನು ಯಾರು ಅಂತಾದರೆ ಜೀವನೇ ಜೀವ ವಿಷಯ ಪದಾರ್ಥ ಸಂಪಾದನೆಗಾಗಿ ಸತ್ಕರ್ಮಗಳಿಂದ ಅದೃಷ್ಟವನ್ನು ಪುಣ್ಯವನ್ನು ಸಂಪಾದನೆ ಮಾಡಿ ಕೂಡಿಟ್ಕೊಂಡಿರ್ತಾನೆ ಅಧಿಭೂತದಲ್ಲಿ ದೇವತೆಗಳಿಗೆ ಪುಣ್ಯಕ್ಕೆ ಅನುಗುಣವಾಗಿ ವಿಷಯ ಪದಾರ್ಥಗಳನ್ನು ಆ ಜೀವನ ಸ್ವರೂಪ ಅಂತ ತಂದು ಕೊಡ್ತಾರೆ ನವದ್ವಾರಗಳ ಮೂಲಕವು ಶರೀರವನ್ನು ಪ್ರವೇಶ ಮಾಡ್ತವೆ ಆಗ ಜೀವ ತಾನೇ ವಿಷಯಭೋಗಗಳನ್ನು ಅನುಭವ ಮಾಡಬಾರ್ದು ಹಾಗೆ ಮಾಡಿದರೆ ಇದುವರೆಗೆ ಸಂಗ್ರಹ ಮಾಡಿದ ಶೇಖರಿಸಿದ ಪುಣ್ಯ ಅನ್ನೋದು ನಾಶ ಆಗಿ ಹೋಗುತ್ತೆ ತಾನೇ ವಿಷಯ ಪದಾರ್ಥಗಳನ್ನು ತಾನು ಮಾತ್ರ ಭೋಗ ಮಾಡಿದರೆ ಗೀತೆಯಲ್ಲಿ ಕೃಷ್ಣ ತಿಳಿಸಿದಂತೆ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮಕಾರಣ ಅಂತ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಅದನ್ನು ಮತ್ತೆ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಅದನ್ನೇ ಭಾರತೀಯ ರಾವಣ ಮುಖ್ಯ ಪ್ರಾಣಾಂತರ್ಗತ ಅಸ್ಮಿನ್ ಕುಲ ದೇವತಾ ಇತ್ಯಾದಿ ಈ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಅದನ್ನು ಅರ್ಪಣೆ ಮಾಡಿದಾಗ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ ಯಾಕಂದರೆ ದ್ವಾರಪಾಲಕರಾಗಿ ಅವರೇ ಪದಾರ್ಥ ಒಳಗೆ ಬರುವಂತೆ ಮಾಡಿದ್ದು ಅದನ್ನು ಅವರ ಮೂಲಕ ಅರ್ಪಣೆ ಮಾಡಿದರೆ ಅವರಿಗೂ ಸಂತೋಷ ಅದರಿಂದ ಅವರ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗ್ತಾ ಇದೆ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ರೂಪವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬೆಲೆಗೆ ಆ ವಿಷಯ ಪದಾರ್ಥಗಳನ್ನು ಜೀವರಿಂದ ಕೊಂಡುಕೊಳ್ತಾರೆ ಆ ಎಲ್ಲ ದೇವತೆಗಳು ಜೀವ ಜ್ಞಾನಾದಿ ಸಂಪನ್ನ ಅಂತ ಈ ರೀತಿಯಾಗಿ ಕರೆಸ್ಕೊತಾನೆ ಹೀಗೆ ದೇವತೆಗಳು ಜೀವರ ನಾನಾ ಶರೀರಗಳಲ್ಲಿ ಇದ್ದು ಜೀವನಿಗೆ ಅನುಕೂಲಪ್ರದರಾಗ್ತಾರೆ ಅವನು ಆಗಿದ್ದರೆ ಅವನು ದುಷ್ಟ ಆಗಿದ್ದರೆ ಆ ತತ್ವಾಭಿಮಾನಿ ದೈತ್ಯರಿಗೆ ದುಷ್ಟಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡಿಸಿ ಜೀವನಿಗೆ ಪಾಪ ಅಥವಾ ನರಕ ಅನ್ನಂಥ ಮಸಿಗೆ ಕಾರಣ ಆಗುವಂತೆ ಮಾಡ್ತಾರೆ ಆ ಜೀವ ಸುಜೀವಿ ಆಗಿದ್ದ ಅಂತಾದರೆ ಪರಮಾತ್ಮನಿಗೆ ಆ ದೇವತೆಗಳ ಮೂಲಕ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಮಾಡಿಸಿರುವಂಥ ದೇವತೆಗಳು ದೇವತೆಗಳ ಅಂತರಿಮಿಯ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಅರ್ಪಣೆ ಮಾಡಿದಾಗ ದೇವತೆಗಳಿಗೂ ಪ್ರೀತಿ ಆಗತ್ತೆ ಭಗವಂತನಿಗೂ ಪ್ರೀತಿ ಆಗತ್ತೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ಮರಳಿ ತನಗರ್ಪಿಸಲು ಕೊಟ್ಟು ಅನಂತಮಣಿ ಮಾಡಿ ಅಂತ ಮತ್ತೆ ಹಿಂದಿರುಗಿ ಆ ಜೀವರಿಗೆ ಅನಂತ ಪಟ್ಟನಾಗಿ ಲಾಭವನ್ನು ಮಾಡಿ ಕೊಡ್ತಾನೆ ಆದ್ದರಿಂದ ಗ್ರಾಹಕ ಯಾರು ಜೀವನೇ ವರ್ತಕ ಅಥವಾ ಗ್ರಾಹಕ ಕಪ್ಪಗಳ ಕೈಕೊಂಬ ಹರಿತಾನು ಇಷ್ಟೆಲ್ಲ ವ್ಯವಹಾರ ಆದಮೇಲೆ ಅವನೊಂದಿಷ್ಟು ತೆರಿಗೆಯನ್ನು ಕಟ್ಟಲೇಬೇಕಲ್ವಾ ಅದಕ್ಕೆ ಸುವರ್ತಕ ಆಗಬೇಕು ಅವನು ಅಂದರೆ ಪ್ರಾಮಾಣಿಕವಾಗಿ ಅವನು ತೆರಿಗೆಯನ್ನು ಕಟ್ಟಬೇಕು ಮೋಸ ಮಾಡಬಾರ್ದು ವ್ಯವಹಾರದಲ್ಲಿ ಅಂಥೇಳಿ ಸರ್ಕಾರದಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ತೊಗೊಂಡಿರ್ತೀವಿ ನಾವು ನೀರಿನ ಕಂದಾಯ ಕರೆಂಟ್ ಬಿಲ್ಲು ಹೀಗೆಲ್ಲ ನಾವು ಸ ಅದಕ್ಕೆ ಕಟ್ಟಲೇಬೇಕು ತೆರಿಗೆಯನ್ನು ಅಂತ ಇಲ್ಲಿ ಭಗವಂತನಿಗೆ ನಾವು ತ ಕಟ್ತಕ್ಕಂಥ ತೆರಿಗೆ ಯಾವುದು ಅಂದರೆ ಕರ್ಮ ಕರ ಮ ಅಂತ ಜ್ಞಾನ ಅನುಸಂಧಾನಪೂರ್ವಕವಾಗಿ ಮಾಡ್ತಕ್ಕಂಥ ಕರ್ಮಗಳೇ ನಾವು ಭಗವಂತನಿಗೆ ಕಟ್ತಕ್ಕಂಥ ತೆರಿಗೆ ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೇಹ ಅಂತ ನಾನಾ ಜನರಿಗೆ ನಾವು ಶುಶ್ರೂಷೆಯನ್ನು ಮಾಡಿ ಪರೋಪಕಾರ ಇತ್ಯಾದಿ ಎಲ್ಲವನ್ನು ಮಾಡಿ ಅದನ್ನು ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಆ ತತ್ವಾಭಿಮಾನಿ ದೇವತೆಗಳ ಮೂಲಕ ಅದನ್ನು ಅರ್ಪಣೆ ಮಾಡಬೇಕು ನಾವು ತೆರಿಗೆಯನ್ನು ಕಟ್ಟದೇ ಇದ್ದರೆ ಉದಾಹರಣೆಗೆ ನೀರಿನ ಕಂದಾಯ ಕಟ್ಟಬೇಕು ಕಟ್ಟಲಿಲ್ಲ ಅಂತಂದರೆ ಆ ನೀರಿನ ಕನೆಕ್ಷನನ್ನು ಡಿಸ್ಕನೆಕ್ಟ್ ಮಾಡಿ ಹಾಕ್ತಾರೆ ಹಾಗೆ ಈ ಶರೀರ ಅನ್ನೋ ಪಟ್ಟಣದಲ್ಲಿ ನಾವು ವಾಸ ಮಾಡಿದ ಮೇಲೆ ತೆರಿಗೆಯನ್ನು ಕಟ್ಟಿದರೆ ನಮಗೆ ಅಲ್ಲಿರಲಿಕ್ಕೆ ವಾಸ ಪೌರತ್ವ ಇಲ್ಲ ಇಲ್ಲದೇ ಇದ್ದರೆ ನಮಗೆ ಮುಂದೆ ಹೀನ ಯೋನಿಗಳನ್ನು ಸಾಧನೆಗೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಹೀನ ಯೋನಿಯನ್ನು ಭಗವಂತ ಕೊಟ್ಟು ನರಕ ಮೊದಲಾದ ಕಡೆ ಬಂಧನದಲ್ಲಿ ಇಡ್ತಾನೆ ಭಗವಂತ ಅದಕ್ಕೆ ವಂಚನೆ ಮಾಡದೇ ಇದ್ದಂಗೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ವರ್ತಕ ಆಗಬೇಕು ಅಂತ ದಾಸರು ಸುವರ್ತಕನಾಗಬೇಕು ಜೀವ ಅಂತ ತಿಳಿಸ್ತಾರೆ ಆಗ ರಾಜ ಅಂತ ಕರೆಸ್ಕೊಂಡಿರ್ತಕ್ಕಂಥ ಭಗವಂತ ಆ ಕಪ್ಪ ಅಥವಾ ಕರವನ್ನು ತೆರಿಗೆಯನ್ನು ಸ್ವೀಕಾರ ಮಾಡಿ ಅದನ್ನು ಅನಂತ ಮಡಿ ಮಾಡಿ ಜೀವರಿಗೆ ಮತ್ತೆ ವಾಪಸ್ ಕೊಡ್ತಾನೆ ಆ ನಗರದ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಈ ಕರ ವಸೂಲಿಯನ್ನು ಮಾಡಿದ್ರ ಮೂಲಕ ನಗರದ ಅಭಿವೃದ್ಧಿಯನ್ನು ಮಾಡ್ತಾನೆ ಲೋಕದಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ರಾಜ ಯಾರು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಆ ಇಂದ್ರಿಯಗಳಿಗೆ ಇನ್ನಷ್ಟು ಹೆಚ್ಚಿನ ತುಷ್ಟಿ ಪುಷ್ಟಿಯನ್ನು ಕೊಟ್ಟು ಚಟ್ ಚೈತನ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸಿ ಆ ಜೀವನಿಗೆ ಅಭಿವೃದ್ಧಿ ಎಲ್ಲಿವರೆಗೆ ಅಂದರೆ ಮೋಕ್ಷವೇ ಸಿಗುವಂತೆ ಅನುಗ್ರಹವನ್ನು ಮಾಡ್ತಾನೆ ಪರಮಾತ್ಮ ಅಂತ ಇಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು